ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ ಸುಖರೂಪಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ಸತತಂ ಸರಿ ಮೂರನೇದಾಗಿ ದೇವರನ್ನು ಪರಶಕ್ತಿ ಅಂತ ಕರೆದ್ರಲ್ಲ ಅದ್ಯಾಕೆ ನಿಜಪೂರ್ಣ ಸುಖಾಮಿತ ಬೋಧತನೂ ಆಯಿತು ಪರಶಕ್ತಿಗೆ ಯಾಕೆ ಅಥವಾ ಅನಂತ ಗುಣ ಯಾಕೆ ಎರಡಕ್ಕೂ ಒಂದೇ ಉತ್ತರ ಬಹುಚಿತ್ರ ಜಗದ್ ಬಹುಧಾ ಕಾರಣ ಅತಿ ವಿಚಿತ್ರವಾದ ಜಗತ್ತನ್ನ ಒಂದು ಸಲ ಅಲ್ಲ ಬಹುಧಾಕರಣ ಅನಾದಿ ಕಾಲದಿಂದ ಇಂತಹ ಅನಂತಾನಂತ ಜಗತ್ತುಗಳನ್ನು ಸೃಷ್ಟಿ ಮಾಡ್ಯಾನೆ ಅಂದ್ರೆ ಅವನ ಶಕ್ತಿ ಎಷ್ಟಿರಬಹುದು ಊಹಾ ಮಾಡಿ ವಿಚಾರ ಮಾಡಿ ಇಂಥ ದೊಡ್ಡ ವಿಶ್ವವನ್ನು ಪುನಃ ಪುನಃ ಮಾಡಿದರೂ ಏನು ಶ್ರಮ ಇಲ್ಲ ಬೇಸರ ಆದ್ದರಿಂದಲೇ ಅನಂತ ಗುಣ ಸರ್ವಜ್ಞತ್ವ ಸರ್ವಶಕ್ತಿತ್ವ ಉತ್ಸಾಹ ಇತ್ಯಾದಿ ಕಾರುಣ್ಯ ಮೊದಲಾದ ಅನಂತ ಗುಣಗಳಿಂದಲೂ ಪೂರ್ಣ ಶಕ್ತಿಯೂ ಪೂರ್ಣ ಯಾಕೆ ಜಗಜ್ಜನ್ಮಾದಿ ಕಾರಣನಾದದ್ದರಿಂದ ಪರಮಃ ಸರ್ವೋತ್ತಮ ಸುಖರೂಪಮುಷ್ಯ ಪದಂ ಪರಮಂ ಸ್ಮರತಸ್ತು ಆ ಭಗವಂತನ ಪದ ಇದು ಸುಖರೂಪವಾದದ್ದು ಅಂತ ಚಿಂತನೆ ಮಾಡಿದರೆ ಅವನಿಗೂ ಸುಖವಾಗ್ತದೆ ಸ್ಮರತಸ್ತು ಭವಿಷ್ಯತಿ ತತ್ಸು ಎಂ ಯಥಾ ಉಪಾಸತೆ ತದೆಯೋ